ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಬಿಂಬರೂಪಿ ಪರಮಾತ್ಮನ ಉಪಾಸನೆಯನ್ನು ಕಿಂಚತ್ತಾದರೂ ಮಾಡಲೇಬೇಕು ಎಷ್ಟೇ ಅವತಾರ ರೂಪಗಳ ಉಪಾಸನೆಯನ್ನು ಮಾಡಿದರೂ ಕೂಡ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ ಬಿಂಬರೂಪೋಪಾಸನಂಚ ಕಾರ್ಯಂ ಸದಾ ಸದ್ಭಕ್ತಿಪೂರ್ವಕಂ ಅಂತ ಇಲ್ಲಿ ಪ್ರತಿಬಿಂಬನ ಲಕ್ಷಣ ಏನು ಅಂದರೆ ತತ್ ತತ್ಸಾದೃಶ್ಯಂ ಅದರಿಂದ ಬಿಂಬ ಪ್ರತಿಬಿಂಬ ಭಾವದಿಂದನೇ ಜೀವ ಮತ್ತು ಪರಮಾತ್ಮನ ಸಂಬಂಧ ಅನ್ನೋದನ್ನು ಇಲ್ಲಿ ಮತ್ತೆ ಈ ಪದ್ಯದಲ್ಲಿ ವಿಸ್ತಾರ ಮಾಡ್ತಾರೆ ಬಿಂಬರೆನಿಪರು ಸೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಸಂಭ್ರಮದಿ ಪಾಡುತ್ತಲೇ ನೋಡುತ್ತಾ ಉಂಬುಡು ಉಂಬುಡುವುದು ಇಡುವುದು ಕೊಡುವುದೇ ಅಂಬುಜಾಂಬಕ ನಂಗ್ರಿ ಪೂಜೆಗಳೆಂದು ನಲಿದಾಡುವನು ಬಿಂಬನೆನಿ ಪರಸೋತ್ತಮರು ನಮಗಿಂತ ಉತ್ತಮರಾಗಿರ್ತಕ್ಕಂಥವರೆಲ್ಲ ತಾರತಮ್ಯದಲ್ಲಿ ಏನು ಮೇಲಿರ್ತಾರೋ ಅವರೆಲ್ಲರೂ ಕೂಡ ಬಿಂಬರೆನೆಪರು ಪ್ರತಿಬಿಂಬರೆನೆಪರು ಸ್ವಾವರರು ನಮಗಿಂತ ತಾರತಮ್ಯದಲ್ಲಿ ಯಾರು ಕಡಿಮೆ ಇರ್ತಾರೋ ಅವರೆಲ್ಲರೂ ಕೂಡ ಪ್ರತಿಬಿಂಬ ಸ್ಥಾನೀಯರು ಅಂತ ಬಿಂಬರೆನೆಪರು ಸೋತ್ತಮರು ಅಂತಂದರೆ ಯಾರ್ಯಾರು ಅಂದರೆ ಕರ್ಮಾಭಿ ಕರ್ಮಾಭಿಮಾನಿಯಾಗಿರ್ತಕ್ಕಂಥ ಪುಷ್ಕರನಿಂದ ಪುಷ್ಕರ ಅಲ್ಲಿಂದ ಹಿಡಿದು ಎಲ್ಲರೂ ಮೇಲೆ ತನಕ ಎಲ್ಲರೂ ಕೂಡ ನಮಗೆ ಬಿಂಬಸ್ಥಾನೀಯರೇ ಕ್ರಮವಾಗಿ ಪುಷ್ಕರನಿಗೆ ಶನಿ ಬಿಂಬರೂಪಿ ಶನಿಗೆ ಉಷಾದೇವಿ ಅವಳಿಗೆ ಬುಧ ಹೀಗೆ ಮೇಲೆ ಮೇಲಿನ ಅವರೆಲ್ಲರೂ ಕೂಡ ನಮಗೆ ಬಿಂಬಸ್ಥಾನೀಯರೇ ಅವರಿಗೆ ಸರಸ್ವತಿ ಭಾರತಿ ಆಮೇಲೆ ಬ್ರಹ್ಮವಾಯುಗಳು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ಕೇವಲ ಪರಮಾತ್ಮ ಬಿಂಬ ಪರಮಾತ್ಮನಿಗೆ ಬಿಂಬ ಇಲ್ಲ ಎಲ್ಲರೂ ಕೂಡ ಅವನಿಗೆ ಪ್ರತಿಬಿಂಬ ಸ್ಥಾನೀಯರು ಅಂತ ತಿಳಿಸ್ತಾರೆ ಪ್ರತಿಬಿಂಬನೇನಿ ಸ್ವಾವರರು ಸೋತ್ತಮರು ಹೇಗೆ ಬಿಂಬರೋ ಹಾಗೆ ಸ್ವಾವರರು ಅಂದರೆ ಸ್ವ ಅವರರು ನಮಗಿಂತ ತಾರತಮ್ಯದಲ್ಲಿ ಕಡಿಮೆ ಇರೋರು ಅವರು ಅಂತ ಇದು ಸಂಸಾರಾವಸ್ಥೆಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗದೇ ಇರ್ಬೋದು ಆದರೆ ಮುಕ್ತಾವಸ್ಥೆಯಲ್ಲಿ ಇದು ಅಭಿವ್ಯಕ್ತಿ ಆಗತ್ತೆ ಸಂಸಾರಾವಸ್ಥೆಯಲ್ಲಿ ಸುಪ್ತವಾಗಿ ಇರುತ್ತೆ ಅಂತ ಪರಮಾತ್ಮ ಏನು ಅಂದರೆ ಕೇವಲ ಬಿಂಬಹರಿ ಅಂತ ತಿಳಿಸ್ತಾರೆ ಕೇವಲ ಅನ್ನೋ ವಿಶೇಷಣವನ್ನು ತಿಳಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವರು ಅವರಿಗಿಂತ ತಾರತಮ್ಯದಲ್ಲಿ ಉತ್ತಮರು ಇರ್ತಾರೆ ಕೆಲವರು ಅಧಮರು ಇರ್ತಾರೆ ಆದರೆ ಪರಮಾತ್ಮನಿಗೆ ಎಲ್ಲರೂ ಅವನಿಗಿಂತ ಅವರರೇ ಹೊರತು ಅವನಿಗೆ ಸಮರೂ ಇಲ್ಲ ಸಮರೇ ಇಲ್ಲ ಅಂತ ಅಧಿಕರು ಅನ್ನೋ ಪ್ರಶ್ನೆ ಇಲ್ಲ ಆದ್ದರಿಂದ ಜಗತ್ತಿನಲ್ಲಿರ್ತಕ್ಕಂಥ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ಎಲ್ಲರಿಗೂ ಬಿಂಬಸ್ಥಾನೀಯ ಅಂತಾದರೆ ಪರಮಾತ್ಮ ಉಳಿದವರೆಲ್ಲರೂ ಕೂಡ ಬಿಂಬನೂ ಹೌದು ಪ್ರತಿಬಿಂಬನೂ ಹೌದು ಸೋತ್ತಮರಿಗೆ ಸೋತ್ತಮರೆಲ್ಲರೂ ಬಿಂಬಸ್ಥಾನೀಯರು ಸ್ವಾವರರೆಲ್ಲ ಪ್ರತಿಬಿಂಬಸ್ಥಾನೀಯರು ಅಂತ ಆದ್ದರಿಂದ ಬಿಂಬ ಪ್ರತಿಬಿಂಬ ಎರಡೂ ಆಗಿರ್ತಾರೆ ಉಳಿದವರು ಪ್ರತಿಯೊಬ್ಬ ವ್ಯಕ್ತಿ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ತನ್ನ ಮಗನಿಗೆ ತಂದೆ ಆಗ್ತಾನೆ ತನ್ನ ತಂದೆಗೆ ಮಗ ಆಗ್ತಾನೆ ಹೀಗೆ ಹೀಗೆ ಆದರೆ ಭಗವಂತ ಎಲ್ಲರಿಗೂ ಬಿಂಬನೇ ಹೊರತು ಯಾರಿಗೂ ಯಾವ ಸಂದರ್ಭದಲ್ಲೂ ಕೂಡ ಪ್ರತಿಬಿಂಬ ಸ್ಥಾನದಲ್ಲಿ ಇರೋದಿಲ್ಲ ಆದ್ದರಿಂದ ಅವನನ್ನು ಕೇವಲ ಬಿಂಬ ಅಂತ ಈ ರೀತಿಯಾಗಿ ಅವನೇ ಸರ್ವೋತ್ತಮ ಅಂತ ದಾಸರು ಇಲ್ಲಿ ಪ್ರಯೋಗ ಮಾಡ್ತಾರೆ ಸರ್ವದಾ ಬಿಂಬನೇ ಹೊರತು ಯಾರಿಗೂ ಪ್ರತಿಬಿಂಬ ಅಲ್ಲ ಉಳಿದವ್ರು ಹಾಗಿಲ್ಲ ಉದಾಹರಣೆ ಕೊಟ್ಟಂಗೆ ಮಗನಿಗೆ ತಂದೆ ತಂದೆಗೆ ಮಗ ಅದರಿಂದ ಬಿಂಬನೂ ಹೌದು ಪ್ರತಿಬಿಂಬನೂ ಹೌದು ಈ ಈ ರೀತಿಯಾಗಿ ಪರಮಾತ್ಮ ಯಾರಿಗೂ ಕೂಡ ಪ್ರತಿಬಿಂಬ ಆಗೋದು ಶಕ್ಯನೇ ಇಲ್ಲ ಅವನೇ ಸರ್ವೋತ್ತಮ ಅಂಥೇಳಿ ಹೀಗೆ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ತಿಳಿಸ್ತಾರೆ ಈ ಬಿಂಬ ಪ್ರತಿಬಿಂಬ ಭಾವವನ್ನು ಅರ್ಥ ಮಾಡಿಕೊಂಡು ತಾರತಮ್ಯಪೂರ್ವಕವಾಗಿ ಉತ್ತಮರಲ್ಲಿ ಭಕ್ತಿ ಸಮಾನ ಸ್ಕಂದರಲ್ಲಿ ಸ್ನೇಹ ಅವರಿಗಿಂತ ಕೆಳಗಿನವರಲ್ಲಿ ವಾತ್ಸಲ್ಯ ಭಾವವನ್ನು ತೋರಬೇಕು ಇದೇ ಬಿಂಬೋಪಾಸನೆಯ ಕ್ರಮ ಇದನ್ನು ಸಂಭ್ರಮದಿ ಪಾಡುತ್ತಲೇ ನೋಡುತ್ತಲೇ ಅಂತ ಭಗವಂತನಿಗೆ ಜೀವರೊಳಗಿರುವಂತಹ ಜೀವಾಂತರ್ಗತ ರೂಪ ಒಂದು ಹೊರಗೆ ಸರ್ವತ್ರ ವ್ಯಾಪ್ತವಾಗಿರುವಂತಹ ರೂಪ ಒಂದು ಎರಡು ರೀತಿಯಾಗಿರ್ತಕ್ಕಂಥ ರೂಪ ಈ ಬಿಂಬೋಪಾಸನೆ ಅನ್ನೋದೇನಿದೆಯಲ್ಲ ಇದು ಮೋಕ್ಷಕ್ಕೆ ನೇರವಾಗಿರ್ತಕ್ಕಂಥ ಸಾಧನ ಹಾಗಾದರೆ ಹೊರಗಿನ ಅವತಾರ ರೂಪಗಳ ಉಪಾಸನೆ ಬೇಡವಾ ಅಂತ ಪ್ರಶ್ನೆ ಬಂದರೆ ಅವತಾರ ರೂಪಗಳ ಉಪಾಸನೆ ಆ ಬಿಂಬೋಪಾಸನೆ ಮಾಡುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ವಿಘ್ನಗಳನ್ನು ಪರಿಹಾರ ಮಾಡುತ್ತೆ ಯಾವ ಕಲ್ಪದಲ್ಲಿ ಜೀವನಿಗೆ ಮುಷ್ಟಿ ಸೃಷ್ಟಿಯಲ್ಲಿ ಸಾಧನ ಶರೀರ ಬರಬೇಕೋ ಆ ಕಲ್ಪ ಬರೋ ತನಕ ಅನಾದಿ ಕಾಲದಿಂದ ಆ ಜೀವನೊಳಗೆ ಲಕ್ಷ್ಮೀದೇವಿ ಅವರೊಳಗೆ ಭಗವಂತ ಇಬ್ಬರೇ ಇದ್ದು ನಿಯಮನವನ್ನು ಮಾಡ್ತಾರೆ ಸಾಧನ ಶರೀರ ಅಂದರೆ ಸೃಷ್ಟಿಗೆ ಬರುವಂತಹ ಸಂದರ್ಭದಲ್ಲಿ ಆ ಕಲ್ಪದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಕೂಡ ಶರೀರದಲ್ಲಿ ಪ್ರವೇಶ ಮಾಡಿಸಿ ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಲಕ್ಷ್ಮೀದೇವಿ ಮೊದಲಿಗೆ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಆದ್ದರಿಂದ ಜೀವ ಮಾಡ್ತಕ್ಕಂಥ ಎಲ್ಲ ಸಾಧನೆಗಳಲ್ಲಿ ಅದರಲ್ಲೂ ಪುಣ್ಯ ಸತ್ಕರ್ಮ ಸಾಧನೆಯಲ್ಲಿ ಅಧಿಕ ಭಾಗವನ್ನು ಆ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ವಾಯುದೇವರಿಗೆ ಅವರವರ ಭಾಗವನ್ನು ಕೊಟ್ಟು ಮೋಕ್ಷದಲ್ಲಿ ಜೀವನಿಗೂ ಅವನ ಪಾತ್ರ ಎಷ್ಟಿತ್ತೋ ಅಷ್ಟೋ ಆನಂದವನ್ನು ಉಣಿಸ್ತಾನೆ ಭಗವಂತ ಭಗವಂತನ ಅಚಿಂತ್ಯದ್ಭುತ ಮಹಿಮೆಯಿಂದ ಶಕ್ತಿಯಿಂದ ಲಿಂಗ ಶರೀರದೊಳಗೆ ಜೀವ ಜೀವನೊಳಗೆ ಕ್ರಮವಾಗಿ ತತ್ವಾಭಿಮಾನಿ ದೇವತೆಗಳು ಅವರೊಳಗೆ ಲಕ್ಷ್ಮೀದೇವಿ ನಾರಾಯಣ ಈ ರೀತಿಯಾಗಿರ್ತಕ್ಕಂಥ ಗೋಲಕತ್ರಯ ಚಿಂತನೆ ಪಂಚಗೋಲಕ ಚಿಂತನೆಯನ್ನು ಹಿಂದೆ ತಿಳಿಸ್ಕೊಟ್ಟಿರಲ್ಲ ಆ ರೀತಿಯಾಗಿ ಮಾಡಬೇಕು ಈ ಕ್ರಮ ಅನ್ನೋದು ಯಾವತ್ತಿಗೂ ವ್ಯತ್ಯಾಸ ಆಗೋದೇ ಇಲ್ಲ ಎಲ್ಲ ಕಾಲದಲ್ಲೂ ಇದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನೇ ಅನುಸರಣೆ ಮಾಡಬೇಕು ಅದನ್ನು ತಿಳ್ಕೊಂಡು ಅರಿತು ಸಂಭ್ರಮದಿ ಪಾಡುತ್ತಲಿ ನೋಡುತ್ತಲಿ ಜೀವ ತನ್ನೊಳಗೆ ಎಲ್ಲ ಬಿಂಬಚೇತನನನ್ನು ಅಂದರೆ ತನಗಿಂತ ಸೊತ್ತು ಮರಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ಉಪಾಸನೆ ಮಾಡಬೇಕು ಅವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ವೈಕಾರಿಕ ತೈಜಸ ತಾಮಸ ಅಂತ ಹೀಗೆ ತ್ರಿವಿಧ ಅಹಂಕಾರಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಜೀವಾಭಿಮಾನಿ ಶೇಷದೇವರನ್ನು ಅವನ ಪ್ರತಿಬಿಂಬರಾಗಿರ್ತಕ್ಕಂಥ ಪಂಚಭೂತ ಅಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳು ಜೀವನಿಗೆ ಆ ಹೃದಯದಲ್ಲಿ ಅಪರೋಕ್ಷವಾಗಿ ಕಂಡಾಗ ಶೇಷದೇವ ಮುಖ್ಯ ಪ್ರಾಣನನ್ನು ತೋರಿಸ್ತಾರೆ ಇದು ಕ್ರಮ ಮುಖ್ಯ ಪ್ರಾಣದೇವರು ಪರಮಾತ್ಮನ ದರ್ಶನವನ್ನು ಬಿಂಬ ದರ್ಶನವನ್ನು ಪ ಆ ಜೀವನಿಗೆ ಮಾಡಿಸ್ತಾರೆ ಆದ್ದರಿಂದ ಜೀವ ಉಪಾಸನೆ ಮಾಡುವಾಗ ಕೇವಲ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆ ಮಾತ್ರ ಅಲ್ಲ ಈ ಎಲ್ಲ ಸೋತ್ತಮ ದೇವತೆಗಳು ಕೂಡ ಬಿಂಬಸ್ಥಾನೀಯರಾದ್ದರಿಂದ ಅವರನ್ನು ಉಪಾಸನೆ ಮಾಡಿ ಅವರ ಅನುಗ್ರಹವನ್ನು ಕೂಡ ಸಂಪಾದನೆ ಮಾಡಬೇಕು ಹೀಗೆ ತನ್ನ ಹೃದಯದೊಳಗೆ ಬಿಂಬರಾಗಿ ತತ್ವಾಭಿಮಾನಿ ದೇವತೆಗಳು ಲಕ್ಷ್ಮೀನಾರಾಯಣರು ಇರ್ತಾರೆ ಅಂತ ಚಿಂತನೆ ಯಾರು ಮಾಡ್ತಾರೋ ಅವರ ಉಪಾಸನೆಯನ್ನು ಪರಮಾತ್ಮ ಸ್ವೀಕಾರ ಮಾಡಲಿಕ್ಕೆ ಸದಾ ಸಿದ್ಧನಾಗಿರ್ತಾನೆ ಹೀಗೆ ಉಪಾಸನೆ ಮಾಡೋದರಿಂದ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ದೇವಿಯ ಮತ್ತು ಪರಮಾತ್ಮನ ಎಲ್ಲರ ಅನುಗ್ರಹವನ್ನು ಕೂಡ ಪಡೆಯೋದು ಸಾಧ್ಯ ಜೀವನಿಗೆ ಇದು ಮೋಕ್ಷಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಉಪಾಸನೆ ಮಾಡಲೇಬೇಕು ಇಂತಹ ಬಿಂಬರೂಪಿಯನ್ನು ಸದಾ ಸ್ಮರಣೆ ಮಾಡಬೇಕು ಎಂದೂ ಮರಿಬಾರದು ಈ ಬಿಂಬ ಸ್ಮರಣೆ ಅನ್ನೋದು ನಾನಾ ರೀತಿಯಾಗಿರ್ತಕ್ಕಂಥದ್ದು ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಒಂದೇ ರೀತಿಯಾಗಿರ್ತಕ್ಕಂಥ ಧಾನ್ಯ ಅಥವಾ ತರಕಾರಿಗಳನ್ನು ನಾನಾ ರೀತಿಯಾಗಿ ಅಡುಗೆ ಮಾಡಿ ನಾನಾ ರುಚಿಗಳನ್ನು ಯಾವ ರೀತಿಯಾಗಿ ಭೋಗ ಮಾಡ್ತೀವೋ ಹಾಗೆ ಈ ಬಿಂಬ ಒಬ್ಬನೇ ಆದರೂ ಅವನ ಸ್ಮರಣೆಯನ್ನು ನಾನಾ ರೀತಿಯಾಗಿ ಮಾಡುವಂಥದ್ದು ನಿತ್ಯದ ಸ್ನಾನ ಭೋಜನ ವಿಹಾರ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಒಳಗಿರುವ ಬಿಂಬ ಅಂದರೆ ಎಲ್ಲ ದೇವತೆಗಳು ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನು ಬಿಂಬಸ್ಥಾನೀಯರು ಅಂತಲೇ ತಿಳಿದು ಉಪಾಸನೆ ಮಾಡಬೇಕು ಹಾಗೆ ಮಾಡಿದಾಗ ಅಂಬುಜಾ ಅಂಬುಜಾಕ್ಷನ ಅಂಗ್ರಿ ಪೂಜೆ ಅಂತ ಈ ರೀತಿಯಾಗಿ ಮಾಡಬೇಕು ಅಂತ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಇದನ್ನೇ ಉಪದೇಶ ಮಾಡಿದ್ದು ಹೀಗೆ ಪರಮಾತ್ಮನನ್ನು ಉಪಾಸನೆ ಅಂದರೆ ಪರಿವಾರ ದೇವತೆಗಳ ಅಂತರ್ಯಾಮಿಯಾಗಿರೋ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಪರಿವಾರ ದೇವತೆಗಳ ಅನುಗ್ರಹವೂ ಸಂಪಾದನೆ ಆಗುತ್ತೆ ಅವರನ್ನು ಬಿಂಬಸ್ಥಾನೀಯರು ಅಂತ ಉಪಾಸನೆ ಮಾಡಬೇಕು ಅವರಿಗೂ ಕೇವಲ ಬಿಂಬ ಅಂತಾದರೆ ಪರಮಾತ್ಮ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ ಅದನ್ನೇ ದಾಸರು ಹೇಳೋದು ಧ್ಯಾನವನೇ ಮಾಡು ಬಿಂಬ ಮೂರುತಿಯ ಈ ಹೀಗೆ ಆ ಬಿಂಬೋಪಾಸನೆ ಅನ್ನೋದು ಅತ್ಯಂತ ಅವಶ್ಯ ಅಂತ ಗೋಪಾಲದಾಸರು ಆ ಬಿಂಬನ ಲಕ್ಷಣವನ್ನೆಲ್ಲ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಅನ್ನೋ ಕೃತಿ ಒಳಗೆ ವಿಶೇಷವಾಗಿ ತಿಳಿಸ್ತಾರೆ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬನು ಪೂರ್ಣ ಪ್ರತಿಬಿಂಬನೂ ಅಲ್ಲ ಉಂಬುಡುವ ಕ್ರಿಯೆಗಳು ಬಿಂಬ ಮಾಡಿಸಲು ಬಿಂಬಕ್ಕೆ ಉಂಟೆಂಬ ಬಿಂಬ ಕ್ರಿಯೆಯುವೆನಗೆ ಇದೇ ಪಾಲಿಸು ಇದೇ ಪಾಲಿಸು ಎನ್ನ ಬಿಂಬನೆ ಸರ್ವರ ಬಿಂಬನೆಂತೆಂದು ಇನ್ನು ಪ್ರತಿಬಿಂಬಗಳ ಭೇದವ ತಿಳಿದು ಮನ್ನಣೆ ಉತ್ತಮಗೆ ಅಮನ್ನಣೆ ನೀಚರಿಗೆ ಭಿನ್ನ ಭಿನ್ನರಿಗೆ ಫಲಗಳನ್ನು ಕೊಡುವ ಜ್ಞಾನ ಇದೇ ಪಾಲಿಸು ಇದೇ ಪಾಲಿಸು ಅಲ್ಲಿ ಸ್ತೋತ್ರ ಮಾಡ್ತಾರೆ ಜೀವ ಸಾರ್ವಕಾಲಿಕನಾಗಿ ಪ್ರತಿಬಿಂಬ ಭಗವಂತ ಬಿಂಬ ಜೀವರಿಗೆ ಪರಮಾತ್ಮನ ಅನಿವಾರ್ಯತೆ ಯಾಕೆ ಅಂತ ಪ್ರಶ್ನೆ ಬಂದರೆ ತೇನವಿನ ವಿನ ತೃಣಮಪ್ಪಿ ನ ಚಲತಿ ಪರಮಾತ್ಮ ಇಲ್ಲದೆ ಜೀವನ ಯಾವುದೇ ಕಾರ್ಯ ಆಗೋದು ಸಾಧ್ಯ ಇಲ್ಲ ಯಾಕೆ ಅಂದರೆ ಜೀವ ಸ್ವತಂತ್ರ ಭಗವಂತ ಸ್ವತಂತ್ರ ಈ ಬಿಂಬ ಮತ್ತು ಪ್ರತಿಬಿಂಬದ ಮಧ್ಯೆ ಲೋಕದಲ್ಲಿ ನಾವು ಆ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಬೇಕಾದ್ರೆ ಉಪಾದಿ ಕನ್ನಡಿಯನ್ನು ನೋಡ್ತೀವಿ ಒಂದು ವಸ್ತುವನ್ನು ಉಪಾದಿ ಅಂತ ಸಾಧನವನ್ನು ನೋಡ್ತೀವಲ್ಲ ಇಲ್ಲಿ ಭಗವಂತ ಬಿಂಬ ಜೀವ ಪ್ರತಿಬಿಂಬ ಇಲ್ಲಿ ಉಪಾಧಿ ಯಾವುದು ಅಂತಾದರೆ ಜೀವನ ನಾಶರಹಿತವಾಗಿರತಕ್ಕಂಥ ಸ್ವರೂಪ ದೇಹನೇ ಉಪಾಧಿ ಅಂತ ಇಟ್ಕೋಬೇಕು ಅಂತರ ಉಪಾಧಿ ಅಂತ ಕರಿತೀವಿ ಪರಮಾತ್ಮನ ಮುಖ್ಯ ಪ್ರತಿಬಿಂಬ ಸ್ಥಾನೀಯರು ಅಂದರೆ ಬ್ರಹ್ಮವಾಯುಗಳು ನಮ್ಮ ಬಿಂಬ ಶನೈಶ್ಚರ ಪುಷ್ಕರ ಇತ್ಯಾದಿ ದೇವತೆಗಳು ಈ ಬಿಂಬ ಸದಾಕಾಲ ಪೂರ್ಣ ಯಾರೋ ಕೇವಲ ಬಿಂಬ ಅಂತ ಪರಮಾತ್ಮನನ್ನು ಹೇಳಿದ್ವಲ್ಲ ಅವರು ಸದಾಕಾಲ ಪೂರ್ಣ ಪ್ರತಿಬಿಂಬ ಅಪೂರ್ಣ ಬಿಂಬ ಪೂರ್ಣ ಅವನೇ ಸರ್ವಜ್ಞ ಸರ್ವ ಸರ್ವಪ್ರೇರಕ ಸರ್ವನಿಯಾಮಕ ಸರ್ವತಂತ್ರ ಸ್ವತಂತ್ರ ಸರ್ವತ್ರ ವ್ಯಾಪ್ತ ಸರ್ವ ವಾಚ್ಯ ಎಲ್ಲವೂ ಪ್ರತಿಬಿಂಬ ಅಪೂರ್ಣ ಯಾಕೆ ಅಂತ ಕೇಳಿದ್ರೆ ಪ್ರತಿಬಿಂಬ ಸವ್ಯ ಅಪಸೌವ್ಯ ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸ್ದಂಗೆ ಎಡಾಫಲ ವ್ಯತ್ಯಾಸ ಆಗುತ್ತೆ ಉದಾಹರಣೆಗೆ ನಾವು ಕರಡಿ ಮುಂದೆ ನಮ್ಮ ಪ್ರತಿಬಿಂಬವನ್ನು ನೋಡ್ಕೋತೀವಿ ಬಿಂಬ ಮಾತಾಡತ್ತೆ ಪ್ರತಿಬಿಂಬ ಮಾತಾಡೋದಿಲ್ಲ no voice only lip lip movement ಅಂದರೆ ನಾಲೆ ತುಟಿಯ ಚಲನೆ ಇರುತ್ತೆ ಅಷ್ಟೇ ಹೊರತು ಮಾತಿಲ್ಲ ಹಾಗೆ ಆ ಪ್ರತಿಬಿಂಬ ಅಪೂರ್ಣನಾಗೇ ಇರ್ತಾನೆ ಬಿಂಬ ಮಾತ್ರ ಪೂರ್ಣ ಲಕ್ಷ್ಮೀದೇವಿ ಶ್ರುತಿಗೀತೆಯಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡೋ ಸಂದರ್ಭದಲ್ಲಿ ಜೀವರ ಪರವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ ಜೀವರಿಗೆ ಸಾಧನ ಶರೀರವನ್ನು ಕೊಡು ಸಾಧನೆ ಮಾಡಿಕೊಳ್ಳಿಕ್ಕೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ ಆಗ ಭಗವಂತ ಲಕ್ಷ್ಮೀದೇವಿಯನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ಯಾಕೆ ಲಕ್ಷ್ಮೀದೇವಿ ಹೇಳ್ತಾಳೆ ಆನಂದ ಅನುಭವಿಸೋದಕ್ಕೆ ಪರಮಾತ್ಮ ಪ್ರಶ್ನೆ ಕೇಳ್ತಾನೆ ಆನಂದ ಅಥವಾ ಸುಖ ಅವರ ಅಕೌಂಟ್ನಲ್ಲಿ ಇದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದಕ್ಕೆ ನಾನು ಯಾಕೆ ಆನಂದ ಅನುಭವಿಸೋದಕ್ಕೆ ಅಂತ ಶರೀರ ಕೊಡಬೇಕು ಆನಂದ ಇರಬೇಕಲ್ಲ ಅವರವರ ಭಾಗದ್ದು ಅಂತ ಆಗ ಲಕ್ಷ್ಮೀದೇವಿ ಹೇಳ್ತಾಳೆ ನೀನು ಸರ್ವಜೀವರ ಬಿಂಬ ನೀನು ಆನಂದಮಯ ನೀನು ಬಿಂಬ ಅಂತ ಕರೆಸ್ಕೊತೀಯ ಅವರು ನಿನ್ನ ಪ್ರತಿಬಿಂಬ ಮೇಲೆ ತದ್ ಅಧೀನತ್ವ ತತ್ ಸಾದೃಶ್ಯತ್ವ ಕಿಂಚಿತ್ ಸಾದೃಶ್ಯ ಇರಲೇಬೇಕಲ್ಲ ಆದ್ದರಿಂದ ಅವರವರ ಯೋಗ್ಯತಾನುಸಾರ ಆನಂದ ಅನುಭವಿಸ್ಬೇಕು ಅಂತಾದರೆ ಒಂದು ಮಾಧ್ಯಮ ಬೇಕಲ್ಲ ಅದಕ್ಕೆ ಸ್ಥೂಲ ಶರೀರಾದಿಗಳನ್ನು ನೀನು ಕೊಡಬೇಕು ಅಂತ ಲಕ್ಷ್ಮೀದೇವಿ ಜೀವರ ಪರವಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ ಆಗ ಪರಮಾತ್ಮ ಪ್ರಶ್ನೆ ಮಾಡ್ತಾನೆ ಅವರವರ ಆನಂದ ಅನುಭವಿಸೋದಕ್ಕೆ ಅವರು ನನ್ನನ್ನು ಯಾಕೆ ಕೇಳ್ಕೋಬೇಕು ಆಗ ಲಕ್ಷ್ಮೀದೇವಿ ಹೇಳ್ತಾಳೆ ನೀನು ಎರಡು ಪರದೆಯನ್ನು ಹಾಕಿದೆಯಲ್ಲ ಕರ್ಟನ್ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತ ಅದನ್ನು ಸರಿಸಿ ದರ್ಶನ ಬೇಕು ಅದು ಆಗಬೇಕು ಅಂತಾದರೆ ಸಾಧನೆ ಆಗಬೇಕು ಅದಕ್ಕೆ ಸ್ಥೂಲ ಶರೀರ ಬೇಕು ಆ ಪರದೆಯನ್ನು ನೀನು ಹೆಂಗೂ ಸರಿಸ್ಲಿಕ್ಕಾಗಲ್ಲ ಜೀವಾಚ್ಛಾದಿಕ ಅಂದರೆ ಜೀವನಿಗೆ ತನ್ನ ಸ್ವರೂಪ ಏನು ಅನ್ನೋ ಜ್ಞಾನವೂ ಇಲ್ಲ ಪರಮಾಚಾರಿಕ ಅಂದರೆ ಪರಮಾತ್ಮನ ಬಗ್ಗೆಯೂ ಕೂಡ ಜ್ಞಾನ ಇಲ್ಲ ಆ ಎರಡೂ ಪರದೆ ಸರಿಸಿದ್ರೇ ಭಗವಂತನ ದರ್ಶನ ಆಗೋದು ಸಾಧ್ಯ ಆ ಪರದೆಯನ್ನು ಸರಿಸಲಿಕ್ಕೆ ಇರ್ತಕ್ಕಂಥ ಏಕೈಕ ಉಪಾಯ ಅಂತಾದರೆ ಸಾಧನೆ ಸಾಧನೆ ಆಗಬೇಕು ಅಂತಾದರೆ ಸ್ಥೂಲ ಶರೀರ ಬೇಕು ಯಾಕೆ ಅಂದರೆ ನೀನೇ ಹೇಳಿದೆಯಲ್ಲ ಶರೀರ ಮಾತ್ರ ಕಲುಧರ್ಮ ಸಾಧನಂ ಅಂತ ಆದ್ದರಿಂದ ಆ ಬಿಂಬನ ಆನಂದ ಅನ್ನೋದು ಪೂರ್ಣವಾಗಿರ್ತಕ್ಕಂಥದ್ದು ದೋಷ ದೂರವಾಗಿರ್ತಕ್ಕಂಥದ್ದು ಪ್ರತಿಬಿಂಬನ ಆನಂದ ಅನ್ನೋದು ಅಪೂರ್ಣವಾಗಿರುವುದು ದೋಷಗಳ ಸಹಿತವಾಗಿ ಇರುವಂಥದ್ದು ಬಿಂಬನಲ್ಲಿ ಕಂಡಿದ್ದು ನಡೆದಿದ್ದು ಬಿಂಬನಲ್ಲಿ ಏನೆಲ್ಲ ಕ್ರಿಯೆಗಳು ನಡೀತಾವೋ ಅದೆಲ್ಲವೂ ಕೂಡ ಪ್ರತಿಬಿಂಬನಲ್ಲಿ ನಡೆಯೋದು ಯಾಕಂದರೆ ಪ್ರತಿಬಿಂಬ ಬಿಂಬನ ಅಧೀನ ಈಗ ಇನ್ನೊಂದು ಸಂಶಯ ಏನು ಅಂದರೆ ಜೀವ ಪ್ರತಿಬಿಂಬ ಅವನಿಗೆ ದುಃಖ ನೋವು ಎಲ್ಲ ಆಗ್ತಾ ಇದೆ ಎಲ್ಲೋ ವೈದ್ಯರ ಹತ್ರ ಹೋದ ಯಾವುದೋ ಒಂದು ಆಪ್ರೇಷನ್ ಆಗ್ತಾ ಇದೆ ಜೀವ ದುಃಖವನ್ನು ನೋವನ್ನು ಅನುಭವಿಸ್ತಾನೆ ಆದರೆ ಒಳಗಿರುವ ಬಿಂಬ ಪರಮಾತ್ಮನಿಗೆ ಇದೆಲ್ಲ ಆಗ್ತಿಲ್ಲ ಯಾಕೆ ಅಂತ ಕೇಳಿದ್ರೆ ಅವರು ಸ್ವತಂತ್ರ ಇದು ಭಗವಂತನ ಅದ್ಭುತ ಮಹಿಮೆ ಜೀವ ಪರಮಾತ್ಮ ನಿಯಮ್ಯ ನಿಯಾಮಕ ಭಾವದಿಂದ ಇರ್ತಾರೆ ಜೀವ ನಿಯಮ್ಯ ಅಂದರೆ ನಿಯಮನಕ್ಕೆ ಒಳಪಟ್ಟವನು ಭಗವಂತ ಸ್ವತಂತ್ರ ನಿಯಾಮಕ ಅವನೇ ನಿಯಮನ ಮಾಡ್ತಕ್ಕಂಥವನು ಬ್ರಹ್ಮಸೂತ್ರ ಓಂ ಸಂಭೋಗ ಪ್ರಾಪ್ತಿ ಪ್ರಾಪ್ತಿ ರೀತಿ ಚೇನ ವೈಶೇಷಾತ್ ಓಮನ ಸೂತ್ರದಲ್ಲಿ ತಿಳಿಸ್ತಾರೆ ಬಿಂಬ ಮಾಡಿಸಲು ಪ್ರತಿಬಿಂಬಕ್ಕೆ ಉಂಟು ಎಲ್ಲ ಕ್ರಿಯೆಗಳು ಕೂಡ ಉಂಬಿಡುವ ಕ್ರಿಯೆಗಳು ಬಿಂಬ ಮಾಡಿಸಲು ಅಂತ ಬಿಂಬ ಕ್ರಿಯೆ ನನಗೆ ಬಿಂಬನಿಂದನೇ ಕ್ರಿಯೆ ಆಗ್ತಕ್ಕಂಥದ್ದು ಪ್ರತಿಬಿಂಬನಲ್ಲಿ ಇಲ್ಲದೇ ಇದ್ದರೆ ಸರ್ವತಾ ಸಾಧ್ಯ ಇಲ್ಲ ಈ ಜ್ಞಾನವನ್ನು ಸಾರ್ವಕಾಲಿಕವಾಗಿ ಕೊಡು ಅಂತ ಗೋಪಾಲದಾಸರು ಹೇಳ್ತಾರೆ ಪರಮಾತ್ಮ ಉಂಡ್ರೆ ಅಂದರೆ ಅವನ ಸ್ವಕ್ಯರಸವನ್ನು ಅವನು ಸ್ವೀಕಾರ ಮಾಡಿದರೆ ಜೀವರಿಗೆ ಭೋಗದ ಸುಖ ಅನ್ನೋದು ಸಾಧ್ಯ ಅವನು ವಸ್ತ್ರ ಉಟ್ಟರೆ ಜೀವನಿಗೆ ಭಗವಂತ ಕರುಣಾ ಸಮುದ್ರ ನಿತ್ಯ ತೃಪ್ತ ಆದರೂ ಕೂಡ ಜೀವನಿಗಾಗಿ ಕರುಣೆಯಿಂದ ಎಲ್ಲ ಕಾರ್ಯವನ್ನು ಮಾಡ್ತಾನೆ ದೇವತೆಗಳು ಮಾಡಿ ಮಾಡಿಸ್ತಾರೆ ಭಗವಂತನ ವಿಶೇಷತೆ ಏನು ಅಂತ ಪ್ರಶ್ನೆ ಬಂದರೆ ದೇವತೆಗಳು ಪರಮಾತ್ಮನ ಪ್ರೀತಿ ಉದ್ದೇಶವನ್ನು ಹೊಂದಿರ್ತಾರೆ ಆದರೆ ಭಗವಂತ ನಿತ್ಯ ತೃಪ್ತ ಯಾರ ಪ್ರೀತಿ ಅನುಗ್ರಹವೂ ಅವನಿಗೆ ಬೇಕಾಗಿಲ್ಲ ಈಗ ಇನ್ನೊಂದು ಪ್ರಶ್ನೆ ಬಿಂಬ ಕ್ರಿಯೆ ಅಂತ ಪ್ರತಿಬಿಂಬ ಕ್ರಿಯೆ ಅಂತ ಹೇಳೋದಾದರೆ ಒಂದೇ ಗುಡಿಸಲಿನಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರೂ ವಾಸ ಆಗಿದ್ದಾರೆ ಗುಡಿಸಲಿಗೆ ಬೆಂಕಿ ಬಿದ್ದರೆ ಇಬ್ಬರು ಸುಟ್ಟು ಹೋಗಬೇಕಲ್ಲ ಆಗತ್ತಾ ಅಂದರೆ ಇಲ್ಲ ಜೀವನಿಗೆ ಆಗ್ತಕ್ಕಂಥ ದುಃಖ ನೋವು ಯಾವುದು ಭಗವಂತನಿಗೆ ಆಗಲ್ಲ ಹರಿಸ್ಮರಣೆ ಮಾಡಿದ ಜೀವನಿಗೆ ದುಃಖ ನೋವು ಆಗಲ್ಲ ಅಂತಾದಮೇಲೆ ಭಗವಂತನಿಗೆ ದುಃಖ ನೋವುಗಳ ಸಂಬಂಧ ಆಗತ್ತಾ ಅಂತಂದರೆ ಸರ್ವತಾ ಇಲ್ಲ ಯಾಕೆ ಅಂದರೆ ಅವನು ಸ್ವತಂತ್ರ ಜೀವ ಅಸ್ವಾತಂತ್ರ ಪರಮಾತ್ಮನ ಭಕ್ತ ಪರಮಾತ್ಮನ ಕೃಪಾಪಾತ್ರನಾಗಿರ್ತಕ್ಕಂಥವನು ಜೀವ ಭಗವಂತ ನಿರ್ಲಿಪ್ತ ಎಲ್ಲ ಕಾಲಕ್ಕೂ ಕೂಡ ನಿರ್ಲಿಪ್ತಾನೆ ಭಗವಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಮಾಂ ಕರ್ಮಾಣಿ ಲಿಂಪತ್ತಿ ನಮೇ ಕರ್ಮ ಫಲೇ ಸ್ಪೃಹ ನನಗೆ ಕರ್ಮಫಲದ ಆಸೆ ಅಥವಾ ಆಸಕ್ತಿ ಅನ್ನೋದಿಲ್ಲ ಅದರಿಂದ ನನಗೆ ಲೇಪ ಇಲ್ಲ ಆದ್ದರಿಂದ ಜೀವರೂ ಕರ್ಮವನ್ನು ನಿಷ್ಕಾಮವಾಗಿ ಮಾಡಿದರೆ ಸರ್ವತಾ ಲೇಪ ಅನ್ನೋದಿಲ್ಲ ಆದ್ದರಿಂದ ನಿಷ್ಕಾಮ ಕರ್ಮ ಮಾಡು ಅದೇ ಮೋಕ್ಷಕ್ಕೆ ದಾರಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ವಿಷ್ಣು ತೀರ್ಥರು ಬಂಧನ ಪ್ರಕರಣದಲ್ಲಿ ದುಃಖ ಅಂದರೆ ಏನು ಅಂತ ಕೇಳಿದ್ರೆ ನೈಜ ಅನುಸಂಧಾನ ಅಂತ ತಿಳಿಸ್ತಾರೆ ದೇಹಾಭಿಮಾನ ನಾನು ನನ್ನದು ಅನ್ನೋ ಅಭಿಮಾನ ಜಾಸ್ತಿ ಇದ್ದರೆ ದುಃಖ ಜಾಸ್ತಿ ನನ್ನದಲ್ಲ ಅಂತಾದರೆ ದುಃಖ ಕಡಿಮೆ ಜೀವನಿಗೆ ಶರೀರ ಇಂದ್ರಿಯ ಮನಸ್ಸು ಎಲ್ಲದರ ಮೇಲೆ ಸ್ವಾಮಿತ್ವ ನಾನು ನನ್ನದು ಅನ್ನೋ ಅಭಿಮಾನನೇ ದುಃಖಕ್ಕೆ ಕಾರಣ ಆ ಅಭಿಮಾನ ಹೆಚ್ಚಾದ ಕಾರಣದಿಂದ ತನಗೂ ಆ ಜಡವಾದ ವಸ್ತುಗಳಿಗೂ ಇರ್ತಕ್ಕಂಥ ಭೇದವನ್ನು ಅವನು ಮರೆತು ಬಿಡ್ತಾನೆ ತಿಳ್ಕೊಳ್ಳೋದೇ ಇಲ್ಲ ಈ ಅಭಿಮಾನ ಬಂದಕ್ಕೆ ಹೇಗಾಗತ್ತೆ ಅಂತ ಪ್ರಶ್ನೆ ಬಂದರೆ ಶರೀರ ಮತ್ತು ಇಂದ್ರಿಯಗಳಿಂದ ಜ್ಞಾನ ಮತ್ತು ಕರ್ಮದಿಂದ ವ್ಯಾಪಾರಗಳನ್ನು ಜೀವ ಮಾಡ್ತಾನೆ ಅಲ್ಲಿಯೂ ಬಂಧಕವಾಗಿರ್ತಕ್ಕಂಥ ಅಭಿಮಾನ ರೂಪಾಂತರಗಳಿಂದ ಇದ್ದೇ ಇರುತ್ತೆ ಆಗ ನಾನೇ ಕರ್ತೃ ಅನ್ನೋ ಸ್ವತಂತ್ರ ಭ್ರಮೆ ಇರುತ್ತೆ ನಾನೇ ಫಲಭೋಕ್ತೃ ಅನ್ನೋ ಭ್ರಮೆ ಇರುತ್ತೆ ಇದನ್ನೇ ಕಾರಕ ಭ್ರಮ ದ್ರವ್ಯ ವಿಭ್ರಮ ಕ್ರಿಯಾ ವಿಭ್ರಮ ಅಂತ ಈ ಮೂರೇ ಸಂಸಾರಕ್ಕೆ ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ ಮುಂದೆ ಸಂಸಾರದಲ್ಲಿ ತಿಳಿಸ್ತಾರೆ ಅದಕ್ಕೊಂದು ದುಷ್ಟಾಂತ ಕೊಡಬೇಕು ಅಂತಾದರೆ ನಾವು ಊರಲ್ಲಿ ಇಲ್ಲದೆ ಇದ್ದಾಗ ಯಾರದ್ದೋ ಮನೆಗೆ ಬೆಂಕಿ ಬಿದ್ದಿರತ್ತೆ ಊರಿಗೆ ಬರ್ತೀವಿ ಬಂದ ತಕ್ಷಣ ಜನ ವಿಷಯ ತಿಳಿಸ್ತಾರೆ ಓ ಹೌದಾ ಪಾಪ ಹಾಗಾಗಬಾರ್ದಾಗಿತ್ತು ಅಂತ ವಿಚಾರಿಸಿ ಎಲ್ಲ ವಿಷಯವನ್ನು ತಿಳ್ಕೊಂಡು ಅನುಕಂಪವನ್ನು ಸೂಚನೆ ಮಾಡ್ತೀವಿ ಹೆಚ್ಚಾಗಿ ದುಃಖ ಆಗಲ್ಲ ಅನುಕಂಪ ಇರುತ್ತೆ ಅದೇ ನಮ್ಮ ಮನೆಗೆ ಬೆಂಕಿ ಬಿತ್ತು ಅಂತ ಗೊತ್ತಾದರೆ ಹೆಚ್ಚಿನ ದುಃಖ ಆಗತ್ತೆ ಆದ್ದರಿಂದ ದುಃಖಕ್ಕೆ ಕಾರಣ ಏನೋ ನಾನು ನನ್ನದು ಅನ್ನೋ ಅಭಿಮಾನ ಈ ಅಭಿಮಾನ ಅಂದರೆ ಏನು ಅಂದರೆ ಅಭಿಮಾನ ಅನ್ನೋದಕ್ಕೆ ಎರಡು ಅರ್ಥ ವ್ಯಾಸ ತತ್ವಜ್ಞರು ಅಸ್ವಕೀಯ ಭ್ರಮ ಅಂತ ನನ್ನದಲ್ಲದೇ ವಸ್ ಇರೋ ವಸ್ತುವನ್ನು ನನ್ನದು ಅಂತ ಭ್ರಮೆಯಿಂದ ನಾವು ದುಃಖ ಪಡ್ತೀವಿ ಅಂತ ತಿಳಿಸ್ತಾರೆ ಈ ಶರೀರ ನಮ್ಮದಲ್ಲ ಬಾಡಿಗೆ ಮನೆ ಭಗವಂತ ಕೊಟ್ಟಿದ್ದು ಆದರೆ ಅದನ್ನು ನನ್ನದು ತಿಳ್ಕೊಂಡು ನಾನು ಬೇರೆ ಅಲ್ಲ ಶರೀರ ಬೇರೆ ಅಲ್ಲ ಅಂತ ಈ ರೀತಿಯಾಗಿ ತಿಳ್ಕೊತೀವಲ್ಲ ಇದೇ ದುಃಖಕ್ಕೆ ಕಾರಣ ಟೀಕಾಕೃತ್ಪಾದರು ತಿಳಿಸ್ತಾರೆ ವಿಷಯೇಶು ಶೋಭನ ತದಾರ್ಥ ಅಧ್ಯಾಸ ವಿಷಯ ಪದಾರ್ಥಗಳಿಂದ ಕೆಡುಕು ಉಂಟಾಗತ್ತೆ ಒಳ್ಳೆಯದಾಗಲ್ಲ ಅಂತ ಜ್ಞಾನ ಇದ್ದರೂ ಅಭಿಮಾನವನ್ನು ಪಡ್ತೀವಿ ಆದ್ದರಿಂದ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಅನ್ನೋ ಜ್ಞಾನ ದೃಢ ಆಗಿದ್ದರೆ ಎಲ್ಲ ಜೀವರೊಳಗಿದ್ದು ವಿಷಯ ಭೋಗವನ್ನು ಆಯಾ ಜೀವರ ಸ್ವರೂಪಯೋಗ್ಯತೆಯಿಂದ ಅಂತ ಕೊಡ್ತಕ್ಕಂಥವನು ಬಿಂಬರೂಪಿ ಪರಮಾತ್ಮ ಚಿಂತನೆ ಬಂದರೆ ಈ ರೀತಿಯಾಗಿರ್ತಕ್ಕಂಥ ಅಭಿಮಾನ ಅನ್ನೋದು ಬರೋಲ್ಲ ಆಗ ದುಃಖವೂ ಆಗಲ್ಲ ಹರಿ ಆತ್ಮ ಅನ್ನೋ ಹೆಸರಿನಿಂದ ಸ್ಥೂಲ ದೇಹದಲ್ಲಿ ಇರ್ತಾನೆ ಅಂತರಾತ್ಮ ಅನ್ನೋ ಹೆಸರಿನಿಂದ ಸೂಕ್ಷ್ಮ ದೇಹದಲ್ಲಿದ್ದು ವಿಷಯ ಪದಾರ್ಥಗಳ ಭೋಗಗಳನ್ನು ಮಾಡಿ ಮಾಡಿಸ್ತಾನೆ ಇಷ್ಟು ಚಿಂತಿಸಿದರೆ ಸರ್ವ ಮಾತುಗಳೆಲ್ಲ ಮಂತ್ರವು ಹಾಗಾದರೆ ಬಿಂಬ ಯಾರು ಅಂತ ಕೇಳಿದ್ರೆ ಎನ್ನ ಬಿಂಬನೇ ಸರ್ವರ ಬಿಂಬ ಅಂತ ತಿಳಿಸ್ತಾರೆ ಅದ್ವೈತ ಚಿಂತನೆ ನೇಹನ ನಾಸ್ತಿ ಕಿಂಚನ ಆದ್ದರಿಂದ ಬಿಂಬಗಳಲ್ಲಿ ಅದ್ವೈತ ಚಿಂತನೆ ಪ್ರತಿಬಿಂಬಗಳಲ್ಲಿ ದ್ವೈತ ಚಿಂತನೆಯನ್ನು ಮಾಡಬೇಕು ಎಲ್ಲರ ಬಿಂಬ ಒಬ್ಬನೇ ಆದರೂ ಕೂಡ ಪ್ರತಿಬಿಂಬಗಳಲ್ಲಿ ವೈಚಿತ್ರ ವೈಲಕ್ಷಣ್ಯತೆ ಯಾಕೆ ಅಂತ ಪ್ರಶ್ನೆ ಬಂದರೆ ಉದಾಹರಣೆ ಒಬ್ಬ ಮಹಾನ್ ಬಲಶಾಲಿ ಇರ್ತಾನೆ ಸಮರ್ಥ ನೂರು ಕೆ ಜಿ ಭಾರ ಕೊಟ್ಟರು ಲೀಲಾಜಾಲವಾಗಿ ಹೊತ್ತು ಬಿಡ್ತಾನೆ ಇನ್ನೊಬ್ಬ ಅವ್ರ ಹೆಸರು ಸಮರ್ಥ ನೂರು ಗ್ರಾಮ್ ಹೊರಲಿಕ್ಕೂ ಅವನ ಕೈಯಲ್ಲಿ ಆಗಲ್ಲ ನಿತ್ರಾಣ ಅವನು ತನ್ನ ಮೈಯ ಭಾರವನ್ನೇ ಹೊತ್ತು ತಿರುಗಾಡಲಿಕ್ಕಾಗಲ್ಲ ಈ ರೀತಿಯಾಗಿರ್ತಕ್ಕಂಥ ಅಶಕ್ತತೆ ಅದೇ ರೀತಿಯಾಗಿ ಒಬ್ಬ ಭಾರಿ ಬುದ್ಧಿವಂತ ಇನ್ನೊಬ್ಬ ದಡ್ಡ ಶಿಖಾಮಣಿ ಈ ವೈಲಕ್ಷಣ್ಯ ಯಾಕೆ ಅಂದರೆ ಭಗವಂತನ ವಿಭೂತಿ ರೂಪ ಬಲ ಜ್ಞಾನ ರೂಪ ಐಶ್ವರ್ಯ ವಿಭೂತಿ ಸಂಧಿ ಎಲ್ಲ ಅದನ್ನೇ ಹೇಳ್ತಾ ಇರೋದು ಭಗವಂತನ ವಿಶೇಷ ಸನ್ನಿಧಾನ ಎಲ್ಲಿರುತ್ತೋ ಅವನಲ್ಲಿ ವಿಶೇಷವಾಗಿರ್ತಕ್ಕಂಥ ಬಲ ಅಥವಾ ರೂಪ ಇತ್ಯಾದಿ ಎಲ್ಲ ಅಭಿವ್ಯಕ್ತ ಆಗತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದದೆ ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವ ಒಬ್ಬನೇ ಬಿಂಬ ಆಗಿದ್ದರೆ ಪ್ರತಿಬಿಂಬಗಳಲ್ಲಿ ವೈಚಿತ್ರ್ಯ ಯಾಕೆ ಅಂತ ಕೇಳಿದರೆ ಉಪಾದಿಯಲ್ಲಿ ವೈಚಿತ್ರ್ಯ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಸನ್ನಿಧಾನ ಹಿಂದೆ ವ್ಯಾಪ್ತಿ ಸಂಧಿಯಲ್ಲಿ ಹೇಳ್ದಂಗೆ ಪವಿ ಹರಿಣ್ಮಡಿ ವಿದ್ರುಮದ ಸಚ್ಚವಿಗಳಂದದಿ ಆ ರೀತಿಯಾಗಿ ಪವನಮುಖ ದೇವಾಂತರಾತ್ಮಕ ದಿವಸ ದಿವಸದೇ ವ್ಯಕ್ತ ಮಾಡುತ್ತಲೇ ಅವರುಳಿದ್ದುಣಿಪ ಹಾಗೆ ಆ ಉಪಾಧಿ ಏನಿದೆಯಲ್ಲ ಅದರೊಳಗೆ ವೈಚಿತ್ರ್ಯದಿಂದ ಪ್ರತಿಬಿಂಬದಲ್ಲಿ ವೈಲಕ್ಷಣ್ಯ ಅಥವಾ ಈ ರೀತಿಯಾಗಿ ಕಾಣ್ತಾ ಇದೆ ಆದರೆ ಎನ್ನ ಬಿಂಬನೇ ಸರ್ವಬಿಂಬ ಅಂತ ಅದ್ವೈತ ಚಿಂತನೆಯನ್ನು ಮಾಡಿದ್ರೆ ಸರಿಯಾಗತ್ತೆ ಪ್ರತಿಬಿಂಬಗಳಲ್ಲಿ ಭೇದ ಅಂತಲೇ ದ್ವೈತ ಚಿಂತನೆಯನ್ನು ಮಾಡಬೇಕು ಪ್ರತಿಬಿಂಬಗಳಲ್ಲಿ ಭೇದ ತಿಳಿಯೋದ್ರಿಂದ ಜೀವರ ತಾರತಮ್ಯ ಜ್ಞಾನ ಆಗತ್ತೆ ಅದು ಮೋಕ್ಷಕ್ಕೆ ಅಂತರಂಗ ಸಾಧನ ಎಲ್ಲರಿಗೂ ಒಬ್ಬನೇ ಬಿಂಬ ಅಂದಮೇಲೆ ಎಲ್ಲರಿಗೂ ಒಂದೇ ರೀತಿ ಆದರ ಸತ್ಕಾರ ಮಾಡಬೇಕಾ ಅಂತ ಕೇಳಿದ್ರೆ ಮನ್ನಣೆ ಉತ್ತಮಗೆ ಅಮನ್ನಣೆ ನೀಚರಿಗೆ ಅಂತ ಅಲ್ಲಿ ತಿಳಿಸ್ತಾರೆ ಈಗ ಉತ್ತಮರು ಯಾರು ಅಂತ ಪ್ರಶ್ನೆ ಬಂದರೆ ಸೋತ್ತಮರು ಯಾರು ಅಂತ ಕೇಳಿದ್ರೆ ಭಾಗವತ ಏಕಾದಶ ಸ್ಕಂದದಲ್ಲಿ ಅದು ತಿಳಿಸ್ತಾರೆ ದುಃಖೇಶು ಅನದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ಸುಖ ದುಃಖ ಎಲ್ಲ ಸಂದರ್ಭದಲ್ಲಿ ಏಕ ಮನಸ್ಕತೆಯಿಂದ ಇರ್ತಾರಲ್ಲ ಅವರೇ ಉತ್ತಮರು ಅಂತ ಸುಖ ಬಂದಾಗ ಹಿಗ್ಗೋದಿಲ್ಲ ದುಃಖ ಬಂದಾಗ ಕೊರಗೋದಿಲ್ಲ ಈ ತಾರತಮ್ಯ ಜ್ಞಾನವನ್ನು ಸೋತ್ತಮರು ಸ್ವಾವರರು ಈ ತಾರತಮ್ಯ ಜ್ಞಾನ ಯಾಕೆ ತಿಳ್ಕೋಬೇಕು ಅದರಿಂದ ಫಲ ಏನು ಅಂದರೆ ಝಟಿತಿ ಮೋಕ್ಷಗೋ ಭವೇತ್ ಏತದ್ವಿನ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಅಂತ ಅಲ್ಲಿ ತಿಳಿಸ್ದಂಗೆ ಉತ್ತಮರಿಗೆ ಅಂದರೆ ಸೋತ್ತಮರಿಗೆ ಮನ್ನಣೆ ಕೊಡಲಿಲ್ಲ ಅಥವಾ ಕೊಡಲ್ಲ ಹಂಗೆ ಮಾಡಿದ್ರೆ ಏನಾಗತ್ತೆ ಅಂದರೆ ಮಹಾಭಾರತ ನಮ್ಗೆ ಅದಕ್ಕೂ ಉತ್ತರ ಕೊಡುತ್ತೆ ಅಪೂಜ್ಯ ಎತ್ರ ಪೂಜ್ಯತೆ ಪೂಜನೀಯೋ ನ ಪೂಜ್ಯತೆ ತ್ರೀಣಿ ತತ್ರ ಪ್ರವರ್ತಂತೆ ದುರ್ಭಿಕ್ಷಂ ಮರಣಂ ಭಯಂ ಮೂರು ರೀತಿಯಾಗಿರ್ತಕ್ಕಂಥ ವಿಪತ್ತು ಸಂಭವಿಸುತ್ತೆ ಯಾರಿಗೆ ಮನ್ನಣೆ ಕೊಡಬೇಕು ಯಾರನ್ನ ತಾರತಮ್ಯದಲ್ಲಿ ಶ್ರೇಷ್ಠತ್ವ ಜ್ಯೇಷ್ಠತ್ವ ನೋಡಿ ಆದರ ಸತ್ಕಾರ ಮಾಡಬೇಕೋ ಅದನ್ನು ಮಾಡಲೇಬೇಕು ಅದನ್ನು ಬಿಟ್ಟು ತಾರತಮ್ಯದಲ್ಲಿ ಕೆಳಗಿರೋರಿಗೆ ನಾವು ವಿಶಿಷ್ಟವಾಗಿರ್ತಕ್ಕಂಥ ಆದರ ಸತ್ಕಾರ ಇತ್ಯಾದಿ ಎಲ್ಲ ಮಾಡ್ತೀವಿ ಯಾರಿಗೆ ಮಾಡಬೇಕಾಗಿತ್ತು ಅದನ್ನು ಮಾಡಲ್ಲ ಅಂತ ಕೇಳಿದ್ರೆ ದುರ್ಭಿಕ್ಷ ಮರಣ ಭಯ ಅಂತ ಮೂರು ರೀತಿಯಾಗಿರ್ತಕ್ಕಂಥ ವಿಪತ್ತು ಅನ್ನೋದು ಸಂ ಸಂಭವಿಸತ್ತೆ ಅದೇ ರೀತಿಯಾಗಿ ಜಡದಲ್ಲೂ ತಾರತಮ್ಯ ಇದೆ ಈಗ ಉದಾಹರಣೆಗೆ ಕಬ್ಬಿಣವು ಲೋಹ ಬಂಗಾರವೂ ಲೋಹ ಕಬ್ಬಿಣದ ಬೆಲೆಯೇ ಬೇರೆ ಕೆಲಸವೇ ಬೇರೆ ಬಂಗಾರದ ಬೆಲೆಯೇ ಬೇರೆ ಬಂಗಾರದ ಕೆಲಸ ಬೇರೆ ಅದೇ ರೀತಿಯಾಗಿ ಅಮನ್ನಣೆ ನೀಚರಿಗೆ ಸ್ವರೂಪದಿಂದಲೇ ನೀಚರು ಅಂದರೆ ದುಷ್ಟರು ಯಾರು ಇರ್ತಾರೋ ಅವರಿಗೆ ಅಮನ್ನಡೆ ಅಂತ ದುರ್ಯೋಧನ ದುಶ್ಯಾಸನ ಕಲಿ ವಿಪ್ರಚಿತ್ತಿ ಇವರೆಲ್ಲ ಲೋಕ ಕಂಟಕರು ಲೋಕ ನಾಶ ಮಾಡಲಿಕ್ಕೆ ಇರ್ತಕ್ಕಂಥವ್ರು ಅಂಥವರಿಗೆ ಅಮನ್ನಣೆ ಈ ಚಿಂತನೆಯನ್ನು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಆದ್ದರಿಂದ ನಮಗೆ ಬಿಂಬರು ಅಂದರೆ ತತ್ವಾಭಿಮಾನಿ ದೇವತೆಗಳು ಅವರಿಗೆ ಮುಖ್ಯ ಪ್ರಾಣ ಅವರಿಗೆ ಪರಮಾತ್ಮ ಆದ್ದರಿಂದ ಬಿಂಬರೆನಿಪರು ಸೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು ಈ ರೀತಿಯಾಗಿ ಜೀವಾಭಿಮಾನಿಯಾಗಿರ್ತಕ್ಕಂಥ ಶೇಷನನ್ನು ನಾವು ಉಪಾಸನೆ ಮಾಡಬೇಕು ಶೇಷನ ಅನುಗ್ರಹ ಸತ್ಸಂತತಿಗೆ ಕಾರಣ ಶೇಷೋ ವ್ಯಾಖ್ಯಾನ ಗೋಚರ ಸ್ತೋತ್ರ ಪಾಠ ಪ್ರವಚನ ಎಲ್ಲದಕ್ಕೂ ಶೇಷದೇವರ ಅನುಗ್ರಹ ಅನ್ನೋದು ಬೇಕು ಐತರೆಯ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಜ್ಞಾನಪುತ್ರವ ಅನ್ನತ್ತ ಅದೇ ಸತ್ಸಂತತಿ ಅಂತ ಅನಂತ ಸತ್ಕಾರ್ಯಗಳಿಗೆ ಕಾರಣ ಅಂತರಂಗ ಶುದ್ಧಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಅಂತ ಹೀಗೆ ಆ ಎಲ್ಲ ಸೋತ್ತಮರು ಏನಿದ್ದಾರೆ ಕರ್ಮಜ ದೇವತೆಗಳಿಂದ ಪ್ರಾರಂಭ ಮಾಡಿ ಅವರಿಂದ ಪರಮಾತ್ಮನ ತನಕ ಉಪಾಸನೆ ಮಾಡಿ ಕೇವಲ ಬಿಂಬ ಹರಿ ಪರಮಾತ್ಮ ಮಾತ್ರ ಕೇವಲ ಬಿಂಬ ಅಂತ ಈ ರೀತಿಯಾಗಿ ಕರೆಸ್ಕೊತಾರೆ ಅಂತ ತಿಳಿದು ಈ ರೀತಿಯಾಗಿ ಉಪಾಸನೆಯನ್ನು ಸದಾ ಕಾಲ ಮಾಡಬೇಕು ನಾವು ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಕೂಡ ಈ ರೀತಿಯಾಗಿ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅಂದರೆ ಪಾಡು ಪಾಡುತ್ತಲೇ ನೋಡುತ್ತಾ ನಾವು ಮಾಡ್ತಕ್ಕಂಥ ನಿತ್ಯ ಗೃಹಕರ್ಮಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕು ಆಮೇಲೆ ಅದನ್ನೇ ಭಗವಂತನಿಗೆ ಪೂಜೆ ಅಂತ ಅಂಬುಜಾಂಬಕ ನಂಗ್ರಿ ಪೂಜೆಗಳೆಂದು ನಲಿದಾಡು ಈ ರೀತಿಯಾಗಿ ಉಪಾಸನೆ ಮಾಡಿ ಮೋಕ್ಷದಲ್ಲಿ ಅವರವರ ಯೋಗ್ಯತಾನುಸಾರ ಆನಂದ ಆವಿರ್ಭಾವ ಮೋಕ್ಷವನ್ನು ಹೊಂದಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಹೀಗೆ ಆ ಬಿಂಬ ಪ್ರತಿಬಿಂಬ ಭಾವವನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ ಈ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಎಲ್ಲ ಹಂತದಲ್ಲೂ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮತ್ತು ಮೋಕ್ಷ ಅವಸ್ಥೆ ಎಲ್ಲ ಕಾಲದಲ್ಲೂ ಕೂಡ ನಿತ್ಯ ಶಾಶ್ವತವಾಗಿ ಇರುವಂಥದ್ದು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಮಿಸ್ತು